ಒಂದು ಭಾಗದ ಕಥೆಯನ್ನು ನೋಡಿದೆವು ವಿಭಂಡಕ ಪುತ್ರ ಅನೇಕ ದಿವಸಗಳಿಂದ ಹುಟ್ಟಿದಾರಭ್ಯ ತನಗೆ ಯೌವನ ಉಂಟಾದರೂ ಸ್ತ್ರೀಯನ್ನೇ ಕಾಣದೇ ಇದ್ದವನು ಇವತ್ತು ನೀವು ಹೀಗೆ ಮಕ್ಕಳನ್ನು ಬೆಳೆಸಿದರೆ ಒಂದು ದಿವಸ ಮನೆ ಬಿಟ್ಟು ಓಡಿ ಹೋಗಿಬಿಡ್ತಾರೆ ಅನ್ನೋ ಪಾಠವನ್ನು ಕೊಡುತ್ತೆ ಕಥೆ ಸ್ತ್ರೀಯರು ಪುರುಷರು ಸಮಾಜದಲ್ಲಿ ಒಟ್ಟಿಗೆ ಒಂದೊಂದೇ ಊರಲ್ಲಿ ಹಳ್ಳಿಗಳಲ್ಲಿ ದೇವಸ್ಥಾನಗಳಲ್ಲಿ ಹೊಲಗಡ್ಡೆಗಳಲ್ಲಿರಬೇಕು ಅದರಲ್ಲಿಯೇ ಇಂದ್ರಿಯ ನಿಗ್ರಹವನ್ನು ಸಾಧಿಸಬೇಕು ತಪಸ್ಸನ್ನು ಮಾಡಬೇಕು ಗೆಲ್ಲಬೇಕೇ ಹೊರತು ಸ್ತ್ರೀಯರನ್ನು ನೋಡದೆಯೇ ಇದ್ದರೆ ಅದರಿಂದಲೇ ನಮಗೆ ಬ್ರಹ್ಮಚರ್ಯ ಬರುತ್ತೆ ಅನ್ನೋದು ಭ್ರಾಂತಿ ಈ ಕಥೆ ಆ ನೀತಿಯನ್ನು ತಿಳಿಸುತ್ತೆ ಈ ಕಡೆಯಲ್ಲಿ ಎರಡನೇ ಭಾಗದಲ್ಲಿ ವಿಭಂಡಕ ಮಹರ್ಷಿ ಆಶ್ರಮಕ್ಕೆ ಬಂದು ನೋಡ್ತಾನೆ ಮಗ ಕಾಣಿಸೋದಿಲ್ಲ ಪುತ್ರ ಪುತ್ರ ಪುತ್ರ ಎಲ್ಲಿ ಹೋದ್ಯೋ ಎಲ್ಲಿ ಹೋದ್ಯೋ ಅಂತ ಅಲ್ಲೆಲ್ಲ ಹುಡುಕಾಡಿ ತಡಕಾಡಿ ಎಲ್ಲೂ ಕಾಣದೆ ಅವರಿವರನ್ನು ಕೇಳಿಕೊಂಡು ಈ ನೌಕಾ ಮಾರ್ಗವಾಗಿ ಯಾರೋ ಬಂದು ಕರ್ಕೊಂಡು ಹೋದರು ಅನ್ನೋದನ್ನು ಕೇಳಿ ಆ ಮಾರ್ಗದಲ್ಲಿ ನೆಲದ ಮೇಲೆ ಅಲ್ಲಲ್ಲಿಯೇ ಬರುವಾಗ ರೋಮಪಾದ ವಿಭಂಡಕನ ಕೋಪವನ್ನು ಆರಿಸುವುದಕ್ಕೆ ಅಲ್ಲಲ್ಲಿಯೇ ವಿಶ್ರಾಂತಿ ಸ್ಥಾನಗಳನ್ನು ಮಾಡಿ ಅಲ್ಲಲ್ಲಿ ಸತ್ಕಾರವನ್ನು ಸ್ವೀಕಾರ ಮಾಡಿ ಆಹಾರ ಸ್ವೀಕಾರ ಮಾಡಿ ಕ್ರಮೇಣ ಕೋಪ ಇಳೀತಾ ಇಳೀತಾ ಗೊತ್ತಾಗತ್ತೆ ಅವರಿಗೆ ನನ್ನ ಮಗ ಈಗ ರೋಮಪಾದನ ಅಳಿಯನಾಗಿದ್ದಾನೆ ಅಂತ ಅಂಗರಾಜ್ಯದ ರಾಜಧಾನಿಗೆ ಬರುವಾಗ ಸ್ವಯಂ ದೊರೆಯೇ ಅವರನ್ನು ಬರಮಾಡಿಕೊಂಡು ಅರಮನೆಯಲ್ಲಿ ಗೌರವದಿಂದ ಸತ್ಕರಿಸಿ ಮಗನೂ ಅಂದರೆ ವಿಭಂಡಕರ ಮಗನೂ ಸೊಸೆಯೂ ಬಂದು ನಮಸ್ಕಾರ ಮಾಡಿದಾಗ ವಿಭಂಡಕರಿಗೆ ಮನಸ್ಸಿಗೆ ತೃಪ್ತಿಯಾಗ್ತದೆ ನನ್ನ ಮಗ ಕಾಡಲ್ಲಿ ನನ್ನ ಜೊತೆಯಲ್ಲಿ ಋಷಿಯಾಗಿರುವುದಕ್ಕಿಂತ ಒಂದು ಆಸ್ಥಾನದಲ್ಲಿ ಈ ರೀತಿ ವೈಭವದಲ್ಲಿದ್ದರೆ ನನಗೇನು ಗಂಟು ಹೋಗಲಿಲ್ಲ ಅಂತ ಅವನು ಸಮಾಧಾನ ಪಟ್ಕೊಳ್ತಾನೆ ಅನ್ನೋದು ಋಷ್ಯಶೃಂಗನ ಕಥೆ ತುಂಬ ಸೂಕ್ಷ್ಮದಲ್ಲಿರ್ತಕ್ಕಂಥ ಒಂದು ಹಾಸ್ಯಮಯವಾದ ಕಥೆಗಳಲ್ಲಿ ಒಂದು ಹಾಗೆಯೇ ಇಲ್ಲಿಂದ ಮುಂದಕ್ಕೆ ಹೋದರೆ ಶಿಬಿ ಚಕ್ರವರ್ತಿಯ ಕಥೆಯನ್ನು ಕೇಳ್ತೇವೆ ಇಂದ್ರನೂ ಅಗ್ನಿಯೂ ಮಹಾರಾಜನ ಸತ್ಯವನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಒಬ್ಬನು ಕಪೋತ ರೂಪದಲ್ಲಿ ಪಾರವಾಳ ರೂಪದಲ್ಲಿಯೂ ಇನ್ನೊಬ್ಬನು ಹದ್ದಿನ ರೂಪದಲ್ಲಿಯೂ ಬಂದು ಅದನ್ನು ತಿನ್ನುವುದಕ್ಕೆ ಬಂದಾಗ ಆ ಕಪೋತ ಪಕ್ಷಿ ಪಾರಿವಾಳ ಬಂದು ಶಿಬಿ ಚಕ್ರವರ್ತಿಯಲ್ಲಿ ಶರಣಾಗ್ತದೆ ನನಗೆ ಆ ನನಗೆ ಆಶ್ರಯವನ್ನು ಕೊಡು ತಿನ್ನೋಕೆ ಬರ್ತಾ ಇದೆ ಅಂತ ನಿನಗೆ ಅಭಯವನ್ನು ಕೊಟ್ಟೆ ಅಂದ್ಬಿಟ್ಟ ಹಿಬಿ ಚಕ್ರವರ್ತಿ ಆದ್ರೆ ಅಲ್ಲಿಂದ ಹದ್ದು ಬಂದು ಕೇಳಿತು ಗಿಡುಗ ಬಂದು ಕೇಳಿತು ನನ್ನ ಆಹಾರವನ್ನು ಕಿತ್ಕೊಂಡಿದ್ದೀಯೇ ಇದು ನನಗೆ ದೈವ ನಿರ್ಮಿತವಾದ ಆಹಾರ ನನಗದನ್ನು ಕೊಡು ನಿಮ್ಗೆ ಹೇಳಿದ ನನ್ನಲ್ಲಿ ಶರಣಾಗತಿ ಮಾಡಿದವ್ರನ್ನ ಬಿಡೋದಿಲ್ಲ ಅಂತ ಇದು ಬಹಳ ದೂರ ನಡೆದು ನೀವು ಬೇಕಾದ್ರೆ ಬೇರೆ ಮಾಂಸ ಕೊಡ್ತೇನೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಕೊನೆಯಲ್ಲಿ ನಿನ್ನೆ ಶರೀರದ ಮಾಂಸವನ್ನು ಕೊಡುವುದಾದರೆ ಈ ಕಪೋತವನ್ನು ಬಿಡ್ತೇನೆ ಅಂತ ಹೇಳಲಾಗಿ ಒಂದು ತಕ್ಕಡಿಯನ್ನು ತರಿಸಿ ಶಿಬಿ ಚಕ್ರವರ್ತಿ ಒಂದರಲ್ಲಿ ಆ ಕಪೋತವನ್ನು ಇನ್ನೊಂದರಲ್ಲಿ ತನ್ನ ತೊಡೆಯಿಂದ ಕತ್ತರಿಸಿದ ಮಾಂಸಗಳನ್ನು ಇಟ್ಟು ತೂಕು ಮಾಡುವಾಗ ಇಂದ್ರನು ಅಗ್ನಿಯು ಪ್ರತ್ಯಕ್ಷವಾಗಿ ಹೇ ಮಹಾರಾಜ ನಿನ್ನ ಧರ್ಮಶ್ರದ್ಧೆಗೆ ನಾವು ಮೆಚ್ಚಿದ್ದೇವೆ ಎಂಬುದಾಗಿ ಹೇಳಿ ಅದೃಶ್ಯರಾಗಿ ಹೋಗ್ತಾರೆ ಇದು ಕಥೆಯಲ್ಲಿ ದಾನ ಮಾಡಿದರೆ ಶಿಬಿಯಂತೆ ದಾನ ಮಾಡಬೇಕು ಅನ್ನೋ ಕಥೆಯವರಿಗೆ ನಮ್ಮಲ್ಲಿ ಉಳ್ಕೊಂಡು ಬಂದಿದೆ ಶರಣಾಗತ ರಕ್ಷಣೆ ಶ್ರೇಷ್ಠವೋ ದೈವ ನಿರ್ಮಿತ ಮರ್ಮ ಧರ್ಮ ಶ್ರೇಷ್ಠವೋ ಇಲ್ಲಿ ಸೂಕ್ಷ್ಮ ದೇವರು ಒಂದೊಂದು ಪಕ್ಷಿಗೆ ಪಶುವಿಗೆ ಒಂದೊಂದು ಆಹಾರ ಹಿಟ್ಟಿದ್ದಾನೆ ನಾವು ಅದನ್ನು ಅಪಹಾರ ಮಾಡಬಾರ್ದು ಅದರ ಅದೇ ವೇಳೆಗೆ ಶರಣಾಗತರನ್ನು ರಕ್ಷಿಸಬೇಕು ಅನ್ನೋದು ಪರಮಧರ್ಮ ಅಂತ ತೋರಿಸ್ಕೊಡ್ತಕ್ಕಂತಹ ಒಂದು ದಿವ್ಯವಾದ ಕತೆ ಇದು ಶಿಬಿ ಚಕ್ರವರ್ತಿಯ ಕಥೆ ಆ ಶಿಬಿ ಇದ್ದ ಊರು ತೀರ್ಥ ಅವುಗಳನ್ನು ಪಾಂಡವರು ಸಂಚಾರ ಮಾಡ್ಕೊಂಡು ಹೋಗ್ತಾರೆ ಶಿವಿ ಇದ್ದದ್ದು ಉಷಿ ನರ ಎಂಬುವ ಪ್ರಾಂತ ಅದು ಎಲ್ಲಿತ್ತು ಇವತ್ತಿನ ಬೆಲೂಚಿಸ್ತಾನದಲ್ಲಿ ಬರ್ತದೆ ಅದು ಪಾಕಿಸ್ತಾನ ಸಿಂಧೂ ನದಿ ತೀರದಲ್ಲಿ ಆ ಕಥೆ ಏನು ಜಿಯೋಗ್ರಾಫಿಕಲ್ ಲೊಕೇಶನ್ ದೇಶ ವಿಶೇಷ ಇವುಗಳನ್ನು ನೀವು ಅಲ್ಲಿ ಪತ್ತೆ ಮಾಡ್ಕೋಬಹುದು ಅಷ್ಟಾವಕ್ರ ತೀರ್ಥ ಅಂತ ಒಂದು ಜಾಗ ಸಮಂಗ ತೀರ್ಥ ಅಂತ ಎಂಟು ಕಡೆ ಮೈ ಡೊಂಕಾಗಿದ್ದ ಒಬ್ಬ ಮಹರ್ಷಿ ಅಲ್ಲಿ ತಂದೆಯ ಅನುಗ್ರಹದಿಂದ ಸ್ನಾನ ಮಾಡಿದ ಕೂಡಲೇ ಡೊಂಕೆಲ್ಲ ಬಿಟ್ಟು ಹೋದ ತೀರ್ಥ ಇದು ಸಮಂಗ ತೀರ್ಥ ಕಾಶ್ಮೀರ ಹತ್ರ ಎಲ್ಲೋ ಇರಬೇಕು ಅದರ ಮಹಿಮೆ ಏನು ಅಂತ ಕೇಳಲಾಗಿ ಅಲ್ಲಿ ಋಷಿಗಳು ಅಷ್ಟಾವಕರನ ಕಥೆಯನ್ನು ಹೇಳ್ತಾರೆ ಜನಕ ಮಹಾರಾಜನ ಕಾಲ ಇದು ರಾಮಾಯಣ ಕಾಲ ಜನಕ ಅಲ್ಲ ಅವನಿಗಿಂತ ಹಳೆಯ ಜನಕ ಇವನು ರಾಮಾಯಣ ಕಾಲದಲ್ಲಿದ್ದವನಿಗೆ ಶೀರಧ್ವಜ ಅಂತ ಹೆಸರು ಅದಕ್ಕೆ ಅಂತ ಹಿಂದೆ ಇದ್ದವನು ಅವನ ಹೆಸರನ್ನೆಲ್ಲ ಕೊಡ್ತಾರೆ ಜನಕ ಎಂಬುವುದು ಅದು ಒಂದು ಕುಲದ ಹೆಸರ ಆ ಕಾಲದಲ್ಲಿ ಉದ್ದಾಲಕನೆಂಬ ಒಬ್ಬ ಮಹರ್ಷಿ ಅವನು ಅನೇಕ ಯಾಗಗಳನ್ನು ಮಾಡಿದ್ದ ಕರ್ಮಕಾಂಡದಲ್ಲಿಯೂ ಪ್ರಸಿದ್ಧವಾಗಿದ್ದ ಹಾಗೆಯೇ ಬ್ರಹ್ಮಕಾಂಡದಲ್ಲಿ ಜ್ಞಾನಕಾಂಡದಲ್ಲಿಯೂ ಪರಮನಿಷ್ಠೆಯನ್ನು ಹೊಂದಿದ್ದವನು ಉಪನಿಷತ್ತುಗಳಲ್ಲಿ ಅವನ ಹೆಸರು ಬರುತ್ತೆ ಗೌತಮ ಗೋತ್ರದವನು ಅವನಿಗೆ ಶ್ವೇತಕೇತು ಅಂತ ಒಬ್ಬ ಮಗ ಇದ್ದ ಶ್ವೇತಕೇತು ಪ್ರಸ್ತಾಪ ಉಪನಿಷತ್ತಿನಲ್ಲಿ ಚಾಂದೋಗ್ಯದಲ್ಲಿ ತತ್ವಮಸಿ ಪ್ರಕರಣದಲ್ಲಿ ಕೇಳುತ್ತೆ ಯಾವುದರಿಂದ ಜಗತ್ತೆಲ್ಲ ಆಗಿದೆಯೋ ಯಾವುದು ನಿನ್ನ ಅಂತರಾತ್ಮವೋ ಯಾವುದು ಜಗತ್ತಿನ ಆಚೆಗೆ ಸೃಷ್ಟಿಗೆ ಪೂರ್ವದಲ್ಲಿ ಅವಿಭಕ್ತ ನಾಮ ರೂಪದಲ್ಲಿತ್ತೋ ಯಾವುದು ಇವತ್ತು ವಿಭಕ್ತ ನಾಮ ರೂಪದಲ್ಲಿದ್ದು ನಿನ್ನ ಅಂತರಾತ್ಮವಾಗಿದೆಯೋ ಯಾವನೊಳಗೆ ನೀನು ಒಂದು ಕಾಲದಲ್ಲಿದ್ದೀಯೋ ಈಗ ಯಾವನು ನಿನ್ನಲ್ಲಿ ಅಂತರಾತ್ಮನಾಗಿದ್ದಾನೆಯೋ ಅವನು ನೀನು ಒಂದೇ ಅಂತ ಹೇಳಿ ಸಮೀಕರಣ ಮಾಡುವ ಈ ತತ್ವಮಸಿ ವಾಕ್ಯವನ್ನು ಉದ್ದಾಲಕರು ಶ್ವೇತಕೇತ ಉಪದೇಶ ಮಾಡ್ತಾರೆ ಅಷ್ಟು ಪ್ರಸಿದ್ಧವಾದ ಒಬ್ಬ ವ್ಯಕ್ತಿ ಉದ್ದಾಲಕನಿಗೆ ಒಂದು ಹೆಣ್ಣು ಮಗಳಿದ್ದಳು ಸುಜಾತ ಎಂಬುದಾಗಿ ಅವಳನ್ನು ತನ್ನ ಶಿಷ್ಯ ಕಹೋಳನಿಗೆ ಕೊಟ್ಟು ಮದುವೆ ಮಾಡಿದ್ದ ಕಹೋಳನು ಶ್ವೇತಕೇತುವು ಸೋದರ ಮಾವ ಸೋದರಳಿನ ಸಂಬಂಧ ಈ ಸುಜಾತ ಮತ್ತು ಕಹೋಳರಿಗೆ ಒಂದು ಮಗು ಉಂಟಾಯಿತು ಅವನೇ ಮುಂದೆ ಅಷ್ಟಾವಕ್ರ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಋಷಿ ಇವನಿಗೆ ಯಾತಕ್ಕೆ ಅಷ್ಟಾವಕ್ರ ಅಂತಾಯಿತು ಅಂದರೆ ಒಂದು ಸಾಯಂಕಾಲ ಸೂರ್ಯ ಅಸ್ತಮಿಸಿದ ಮೇಲೆ ಉದ್ದಾಲಕ ತನ್ನ ವಾಡಿಕೆಯಂತೆ ರಾತ್ರಿಯೂ ವೇದ ಮಂತ್ರಗಳನ್ನು ಉರು ಹೊಡಿತಾ ಇದ್ದ ರಾತ್ರಿ ಹೊತ್ತು ಆದಷ್ಟು ವೇದ ಮಂತ್ರಗಳನ್ನು ಗಟ್ಟಿಯಾಗಿ ಹೇಳಬಾರದು ಅಂತ ಶಾಸ್ತ್ರ ಅದರಲ್ಲಿ ಸಂಹಿತೆ ಭಾಗವನ್ನಂತೂ ಹೇಳಲೇಬಾರದು ಉಪನಿಷತ್ ಭಾಗವನ್ನು ಹೇಳಬಾರದು ಅಂತ ಕೆಲವು ಕಟ್ಟುಪಾಡು ಮಾಡಿದ್ದಾರೆ ಇವನಿಗೆ ವೇದ ಉರು ಹಚ್ಚಬೇಕು ರಭಸದಲ್ಲಿ ಹೇಳುವಾಗ ತೂಕಡಿಕೆ ಭರದಲ್ಲಿ ಬಾಯಲ್ಲಿ ಅಪಸ್ವರಗಳು ಉಂಟಾದಾಗ ಉದ್ದಾಲಕನ ಮಗಳು ಸುಜಾತ ಅಲ್ಲಿ ಕೂತಿದ್ಲು ಗರ್ಭಿಣಿ ಏಳು ಎಂಟು ತಿಂಗಳು ಹುಡುಗಿ ಹುಡುಗಿ ಅವಳ ಇಲ್ಲಿದ್ದ ಮಗು ತನ್ನ ತಾತನನ್ನು ಹೇಳಿತು ಛೀ ಅಪಶಬ್ದ ಹೇಳ್ತಾ ಇದೆಯೇ ವೇದ ನಿಲ್ಲಿಸು ಅಂತು ಈ ತಾತನಿಗೆ ಎಚ್ಚರವಾಯಿತು ಎಲ್ಲಿಂದ ಬಂತು ಈ ಮಾತು ನಾ ಹೇಳಿದ್ದ ಅಪಶಬ್ದ ಅಂತ ಹೇಳಿದವರು ಯಾರು ಗಟ್ಟಿಯಾಗಿ ಕೇಳಿದಾಗ ಕೂತು ತೂಕಡಿಸ್ತಾ ಇದ್ದವಳು ಸುಜಾತ ಅವಳ ಗರ್ಭದಲ್ಲಿದ್ದ ಮಗು ಹೇಳಿತು ನಾನು ನಿನ್ನ ಮೊಮ್ಮಗ ಹೇಳ್ತಾ ಇರುವುದು ನೀ ತಾತ ಇರಬಹುದು ಆದರೆ ವೈದಿಕ ನಿಯಮವನ್ನು ಮೀನು ಮೀರಿದ್ದೀಯಾದ್ದರಿಂದ ಈತು ಈದೆಲ್ಲ ಈ ರೀತಿಯಲ್ಲಿ ಉರು ಹಚ್ಚಬಾರದು ಅಂತ ಹೇಳಲಾಗಿ ಅಹಂಕಾರದಿಂದ ಉದ್ದಾಲಕ ತನ್ನ ಮೊಮ್ಮಗನಿಗೆ ಶಾಪ ಕೊಡ್ತಾನೆ ನೀನು ಹುಟ್ಟುವಾಗ ನಿನ್ನ ಶರೀರ ಎಂಟು ಕಡೆ ಡೊಂಕಾಗಲಿ ಕೈಯಲ್ಲಿ ಕಾಲಲ್ಲಿ ಸೊಂಟದಲ್ಲಿ ಮೊಣಕಾಲಿನಲ್ಲಿ ಕೊರಡಿನಲ್ಲಿ ಹೀಗೆ ತಾತನ ಶಾಪದಿಂದ ಹುಟ್ಟಿದರೂ ಮಹಾಬ್ರಹ್ಮ ತೇಜಸ್ಸಿನಿಂದ ಕೂಡಿದ ಈ ಮಗು ಮುಂದೆ ತಂದೆಯನ್ನು ತಾತನನ್ನು ಕಾಪಾಡತಕ್ಕಂಥ ಕಥೆ ರೋಮಹರ್ಷಕವಾದ ಕಥೆ ಅದೇ ಕಾಲದಲ್ಲಿ ಜನಕರಾಜನ ಸ್ಥಾನದಲ್ಲಿ ಸೂತ ಕುಲದಲ್ಲಿ ಹುಟ್ಟಿದ ವಂದಿ ಎಂಬುವನೊಬ್ಬ ಮಹಾಪಂಡಿತ ಇದ್ದ ಜನಕರಾಜನ ಸಭೆಗೆ ದಿವಸ ಪಂಡಿತರು ಬರೋರು ವಾಕ್ಯಾರ್ಥ ಮಾಡೋದಕ್ಕೆ ತಮ್ಮ ತಮ್ಮ ಬ್ರಹ್ಮಜ್ಞಾನದ ಕೌಶಲವನ್ನು ತೋರಿಸುವುದಕ್ಕೆ ಆದರೆ ರಾಜಸ್ಥಾನಗಳ ಪದ್ಧತಿಯಂತೆ ನೇರವಾಗಿ ಯಾರೂ ರಾಜನ ಬಳಿ ಬರೋ ಹಾಗಿರಲಿಲ್ಲ ವಿದ್ವಾಂಸರು ಬಂದರೆ ಒಂದೇ ಹತ್ತಿರ ಮೊದಲು ಹೋಗಬೇಕು ಒಂದೇ ಜೊತೆಯಲ್ಲಿ ಮಾತನಾಡಬೇಕು ಅಲ್ಲಿ ಭೇಟಿಯೇ ಸಿಗ್ತಾ ಇರಲಿಲ್ಲ ಒಂದು ಪ್ರೈಮ್ ಮಿನಿಸ್ಟರ್ ನೋಡಬೇಕಾದ್ರೆ ಸೆಕ್ರೆಟ್ರಿ ಇರ್ತದೆ ಆಫೀಸ್ ಅಂತ ಇರ್ತದೆ ಮತ್ತೊಬ್ಬರು ಇರ್ತಾರೆ ಇಲ್ಲೆಲ್ಲ ಫಿಲ್ಟ್ರಾಗಿ ಹೋಗಬೇಕು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದಕ್ಷಿಣೋತ್ತರ ದೇಶಗಳಿಂದ ಸಂಗೀತ ವಿದ್ವಾಂಸರು ಬಂದರೆ ವೀಣಾ ಭಕ್ಷಿ ಶೇಷಣ್ಣವರು ಅಂತಿರ್ತಿದ್ರು ಅವರನ್ನು ಕೇಳಿ ಅವರು ಪರೀಕ್ಷೆ ಮಾಡಿ ಅವರು ಹೂ ಅಂದರೆ ಮಹಾರಾಜ ಹಾಡಬೇಕು ಇದು ಇಂಟ್ರಿಮೀಡಿಯರಿ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ ಅಂತ ಹೀಗಾಗಿ ಒಂದು ಈ ಕೊಬ್ಬಿ ಹೋಗಿದ್ದ ಬಂದವರನ್ನೆಲ್ಲ ತಾನೇ ಏನು ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನು ಕೇಳಿ ವಾದದಲ್ಲಿ ಸೋತವರನ್ನು ನೀರಲ್ಲಿ ಹಾಕಿ ಮುಳುಗಿಸ್ತಾ ಇದ್ದ ಇದೇ ಪಣ ಯಾರು ಗೆಲ್ತಾರೆ ಅವರು ಸೋತವರನ್ನು ನೀರಲ್ಲಿ ಮುಳುಗಿಸಬೇಕು ಎಂಬುದಾಗಿ ಹೀಗಾಗಿ ಎಷ್ಟೋ ಜನ ನೀರಲ್ಲಿ ಮುಳುಗಿದ್ರು ಸತ್ರು ಅಂತ ನಾವು ಕೇಳ್ತೇವೆ ನೀರಲ್ಲಿ ಸತ್ರು ಅಂದರೆ ಕಥೆಯಲ್ಲಿ ಕೊನೆಯಲ್ಲಿ ಅವನೇ ಹೇಳ್ತಾನೆ ದ್ವೀಪಾಂತರಕ್ಕೆ ಸಾಗಿಸಿದ್ದೆ ಸಮುದ್ರಾಂತರದಲ್ಲಿ ವರುಣನ ಯಾಗಕ್ಕೋಸ್ಕರ ಕಳಿಸಿದ್ದೆ ನಿಜವಾಗಿ ಕೊಲ್ಲಿಲ್ಲ ಅಂತ ಅವನೇ ಮುಂದೆ ಒಪ್ಪಿಕೊಳ್ತಾನೆ ಇಂಥವರಲ್ಲಿ ಈ ಅಷ್ಟಾವಕ್ರನ ತಂದೆಯೂ ಕಹೋಳನು ಸೇರಿದ್ದ ಈ ಕಹೋಳನೆಂಬುವನು ಮೈ ನಮ್ಮ ಉಪನಿಷತ್ತಿನಲ್ಲಿ ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕರ ಜೊತೆಯಲ್ಲಿಯೂ ಸಂಭಾಷಣೆ ಮಾಡ್ತಾನೆ ಪ್ರಶ್ನೆಗಳನ್ನು ಕೇಳ್ತಾನೆ ಮಹಾಬ್ರಹ್ಮಿಷ್ಟರು ಒಬ್ಬರೊಬ್ಬರನ್ನು ಪರೀಕ್ಷೆ ಮಾಡುವುದು ಅವ್ರಿಗೆಷ್ಟು ಗೊತ್ತಿದೆ ಇವ್ರಿಗೆಷ್ಟು ಗೊತ್ತಿದೆ ಅಂತ ಕೆಣಕುವುದು ಮಾಡುವುದು ಜ್ಞಾನ ಪ್ರದರ್ಶನ ಮಾಡುವುದು ಒಂದು ದೃಷ್ಟಿಯಲ್ಲಿ ಒತ್ತು ತಪ್ಪು ಅಂತ ಹೇಳ್ತೇವೆ ಯೋಗ ಮಾರ್ಗದಲ್ಲಿ ನಿಮ್ಮ ದಾರಿಯಲ್ಲಿ ನೀವು ಹೋಗಬೇಕು ವಾದ ವಿವಾದದಿಂದ ಆಗಬೇಕಾದ್ದೇನು ಶ್ರೀಮದ್ ಭಾಗವತದಲ್ಲಿ ಜ್ಞಾನಿ ಆದವನು ವಾದಕ್ಕೆ ವಿವಾದಕ್ಕೆ ಇಳಿಯಬಾರದು ಅಂತ ಹೇಳ್ತಾರೆ ಅವಧೂತ ಗೀತೆಯಲ್ಲಿ ಮತ್ತೊಂದು ದೃಷ್ಟಿಯಲ್ಲಿ ದೊರೆಯ ಕೈಯಲ್ಲಿ ಬಹುಮಾನ ಪಡೆಯುವುದಕ್ಕೋಸ್ಕರವಾಗಿ ಸ್ಪರ್ಧೆ ಮಾಡುವುದು ವ್ಯವಹಾರದಲ್ಲಿ ತಪ್ಪಾಗಲಿಕ್ಕಿಲ್ಲ ಅಂತಲೂ ಹೇಳ್ಬೋದು ಈ ಕಹೋಳ ಹೋಗಿ ಒಂದೇ ಜೊತೆಯಲ್ಲಿ ವಾದ ಮಾಡಿ ಗೆಲ್ಲುವುದಕ್ಕಾಗದೆ ಅವನ ನೀರಲ್ಲಿ ಮುಳುಗಿಸಲ್ಪಟ್ಟಿದ್ದ ಈ ಮಗು ಹುಟ್ಟುವಾಗಲೇ ತಂದೆ ಕಾಣಲೇ ಇಲ್ಲ ಅಷ್ಟೊತ್ತಿಗಾಗಲೇ ಅವನು ಹೋಗಿಬಿಟ್ಟಿದ್ದ ಈ ಮಗು ಏನು ತಿಳ್ಕೊಂಡಿತ್ತು ಅಷ್ಟಾವಕ್ರ ತನ್ನ ತಾತನನ್ನೇ ತಂದೆ ಅಂತ ಭಾವನೆ ಮಾಡಿಕೊಂಡು ಶ್ವೇತಕೇತು ಇವನು ಒಂದೊಂದು ತೊಡೆ ಮೇಲೆ ಕೂತ್ಕೊಳ್ಳುವಾಗ ಒಂದು ದಿವಸ ಶ್ವೇತಕೇತು ತಳ್ತಾನೆ ನಾನೇ ನಮ್ಮ ತಂದೆಗೆ ಮಗ ನೀನು ಮಗನಲ್ಲ ನೀನೆಷ್ಟಾದರೂ ಮೊಮ್ಮಗ ಅಂತ ಹೇಳಲಾಗಿ ಈ ಅಷ್ಟಾವಕ್ರ ಅಳ್ತಾ ಹೋಗಿ ತಾಯಿ ಸುಜಾತಿಯನ್ನು ಕೇಳುತ್ತೆ ಅಮ್ಮ ನನ್ನ ಅಪ್ಪ ಯಾರು ನಾನು ಇವನನ್ನೇ ತಂದೆ ಅಂತ ತಿಳ್ಕೊಂಡಿದ್ನಲ್ಲ ಉದ್ದಾಲಕನನ್ನ ಅಲ್ಲ ಅಂತ ಹೇಳ್ತಾನಲ್ಲ ಶ್ವೇತಕೇತು ಅಂತ ಕೇಳಲಾಗಿ ಬಾಯಿ ಮುಚ್ಕೊಂಡು ಕತೆ ಹೇಳದೇ ಇದ್ದವಳು ಒಂದು ದಿವಸ ಹೇಳಿಬಿಟ್ಲು ಒಂದಿ ಸ್ಥಾನದಲ್ಲಿ ಹೀಗಾಗೋಯ್ತಪ್ಪ ಜನಕರಾಜನ ಆ ಸ್ಥಾನದಲ್ಲಿ ಹಾಗಿದ್ದು ನಾನು ಆ ಸ್ಥಾನಕ್ಕೆ ಹೋಗಿ ಒಂದಿಯನ್ನು ಸೋಲಿಸಿ ನಮ್ಮ ತಂದೆಯನ್ನು ಬದುಕಿಸ್ಕೊಂಡು ಬರ್ತೇನೆ ಜನಕರಾಜನನ್ನು ಕಾಣ್ತೇನೆ ಅಂತ ಅವನು ಮಗು ಹೊರಟೇ ಬಿಟ್ಟ ಎರಡು ಅಡಿ ಮೂರಡಿ ಎತ್ತರದ ಮಗು ಎತ್ತರವೂ ಇಲ್ಲ ನೋಡುವುದಕ್ಕೆ ಅತ್ಯಂತ ಕುರೂಪಿ ಅವನ ಜೊತೆಯಲ್ಲಿ ಅವನ ಸೋದರ ಮಾಮ ಶ್ವೇತಕೇತುವು ಹೊರಟ ಇವರಿಬ್ಬರು ಹೊರಟ್ರೆ ಈ ಕಥೆ ತುಂಬ ಸುಂದರವಾದ ಕಥೆ ದಾರಿಯಲ್ಲಿ ಸ್ವಯಂ ಜನಕರಾಜ ಸ್ನಾನಕ್ಕೆ ಹೋಗ್ತಾ ಇರ್ತಾನೆ ಈ ಮಗುವನ್ನು ನೋಡಿ ದಾರಿ ಬಿಡು ದಾರಿ ಬಿಡು ಅಂತ ಜನಕನ ಆಸ್ಥಾನದವರು ಕೇಳಲಾಗಿ ಈ ಮಗು ಹೇಳುತ್ತೆ ಹಾಗಲ್ಲ ದಾರಿ ಬಿಡುವುದು ಯಾರು ಯಾರಿಗೆ ದಾರಿ ಬಿಡಬೇಕು ಅನ್ನೋದಕ್ಕೆ ಕೆಲವು ನಿಯಮಗಳಿದೆ ಅಂಧಸ್ಯ ಭಜರಸ್ಯ भजरस्य ಪಂಥ श्रियः ಭಾರವಾಹಸ್ಯ ಪಂಥ पन्थाः राज्ञः पन्था ಅಸಮೇತ್ಯ ಸಮೇತ್ಯ ತು तु ब्राह्मणस्यैव पन्थाः ಸೋಷಿಯಲ್ ಎಟಿಕೆಟ್ ಅಂತೇವೆ ಒಬ್ಬನಿಗೆ ದಾರಿಯಲ್ಲಿ ಒಬ್ಬ ಬ್ರಹ್ಮವಿತ್ತಮ ಸ್ಪಿರಿಚುವಲಿಸ್ಟ್ ದೇವರನ್ನು ಕಂಡವನು ಎದುರಾದರೆ ದಾರಿ ಕಿರಿದಾಗಿದ್ದರೆ ಬ್ರಾಹ್ಮಣನಿಗೆ ದಾರಿಯನ್ನು ಕೊಡಬೇಕು ಉಳಿದವರು ಕುರುಡನಿಗೆ ದಾರಿಯನ್ನು ಮೊದಲು ಬಿಡಬೇಕು ಅಂಧಸ್ಯ ಪಂಥ ಬಧಿರಸ್ಯ ಪಂಥ ಇದು ಕನಿಕರದಿಂದ ಮಾಡಬೇಕಾದ್ದು ಕುರುಡನಿಗೆ ಕಣ್ ಕಾಣಿಸೋದಿಲ್ಲ ಆಚೆ ಹೋಗುವಂತ ಅವನು ಹೋಗೋಕ್ಕಾಗೋದಿಲ್ಲ ಕಿಬುಡನಿಗೂ ಹಾಗೆ ಸ್ತ್ರೀಯ ಪಂಥ ಎದುರಿಗೊಬ್ಬಳು ಸ್ತ್ರೀ ಉಂಟಾದರೆ ಸ್ತ್ರೀಯರಿಗೆ ದಾರಿ ಕೊಡಬೇಕು ಭಾರವಾಹಸ್ಯ ಪಂಥ ಮೂಟೆ ಹೊತ್ಕೊಂಬರ್ತಾನೆ ಅವನೊಬ್ಬ ಅವನಿಗೆ ದಾರಿಯನ್ನು ಬಿಡಬೇಕು ನಾವು ದೊಡ್ಡವರಲ್ಲ ರಾಜ್ಞ ಪಂಥ ದೊರೆ ಎದುರಿಗೆ ಬಂದರೆ ದಾರಿ ಕೊಡಬೇಕು ಬ್ರಾಹ್ಮಣ ಅಸಮೇತ್ಯ ಎದುರಿಗೆ ಬ್ರಾಹ್ಮಣ ಬರದೇ ಇದ್ದರೆ ದೊರೆಗೂ ಮರ್ಯಾದೆ ಕೊಟ್ಟು ದಾರಿ ಬಿಡಬೇಕು ಒಂದು ಕಡೆಯಿಂದ ಬ್ರಾಹ್ಮಣ ಇನ್ನೊಂದು ಕಡೆ ದೊರೆ ಎದುರಾದರೆ ಬ್ರಾಹ್ಮಣನಿಗೆ ದೊರೆ ದಾರಿ ಬಿಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ ನಿನಗಿಷ್ಟು ಗೊತ್ತಿಲ್ವೇ ಅಂತ ಜನಕರಾಜನನ್ನು ಎಂಟು ವರ್ಷದ ಮಗು ಕೇಳಿಬಿಡ್ತು ಜನಕರಾಜ ಅವನ ಕಾಲಿಗೆ ಬಿದ್ದ ಯಾರಯ್ಯ ನೀನು ನ ಪಾವಕೋ ವಿದ್ಯತೆ ವೈಲಘೀಯಾನಿ ಅಗ್ನಿ ಅಗ್ನಿಯೇಪ ಇಂದ್ರೋಪಿ ನಿತ್ಯಂ ನಮತೆ ಬ್ರಾಹ್ಮಣಾನ ನೀನು ಸಣ್ಣವನಾದರೂ ಮಹಾಯೋಗ್ಯತೆ ಉಳ್ಳವನು ನೀನು ದೊಡ್ಡತನ ಗೊತ್ತಾಗಲಿಲ್ಲ ಕ್ಷಮಿಸು ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ನಮ್ಮ ಆಸ್ಥಾನಕ್ಕೆ ಬಾ ಅಂತ ಆಹ್ವಾನ ಮಾಡ್ತಾನೆ ಅಲ್ಲಿ ಆಸ್ಥಾನದಲ್ಲಿ ಹೋದರೆ ದ್ವಾರಪಾಲಕ ದೊಡ್ಡ ಗೋಳು ಅವನು ಮಹಾವಿದ್ವಾಂಸ ಯಾರಯ್ಯ ನೀನು ಮಹಾರಾಜರ ಆಸ್ಥಾನಕ್ಕೆ ಬಂದಿದ್ದೀಯೆ ಅಲ್ಲಿ ಒಂದೇ ಇದ್ದಾನೆ ಆ ಒಂದು ಹತ್ರ ನೀನು ಹೋಗಿ ಗೆಲ್ಲಬೇಕು ಇಲ್ಲದೇ ಹತ್ರ ನೀನು ಬರಬಾರದು ವೃದ್ಧರನ್ನೇ ಕೇಳಿ ಬರಬೇಕು ನವೈ ಬಾಲಾಹ ಪ್ರವಿಶಂತಿ ಅತ್ರ ವಿಪ್ರಾಹ ಸಣ್ಣ ಹುಡುಗರಿಗೆ ಅವಕಾಶವಿಲ್ಲ ಈ ಸ್ಥಾನದಲ್ಲಿ ವೃದ್ಧ ವಿದಗ್ಧಾಹ ಪ್ರವಿಶಂತಿ ಅತ್ರ ವಿಪ್ರಾಹ ಬ್ರಾಹ್ಮಣೋತ್ತಮರು ಮಾತ್ರ ವಯಸ್ಸಾದವ್ರು ಬರತಕ್ಕ ಜಾಗ ಹುಡುಗ ನೀನು ಹೋಗಾಸಿಗೆಯಿಂದ ಹುಡುಗ ಕೇಳ್ತಾನೆ ಹಾಗಿದ್ರೆ ವೃದ್ಧರಂದ್ರೆ ಯಾರು ಯಜ್ಜತ್ತ ವೃದ್ಧೇಶು ಕೃತ ಪ್ರವೇಶ ಯುಕ್ತಂ ಪ್ರವೇಶು ಮಮದ್ವಾರ ಪಾಲ ವೃದ್ಧರಿಗೆ ಪ್ರವೇಶ ಇದ್ದ ಪಕ್ಷದಲ್ಲಿ ನನಗೆ ಮೊದಲು ಜಾಗ ಬಿಡಬೇಕು ಯಾಕೆ ವಯಸ್ಸಲ್ಲಿ ವೃದ್ಧ ಅಲ್ಲ ಜ್ಞಾನದಲ್ಲಿ ವೃದ್ಧನಾಗಬೇಕು ವೇದ ಪ್ರಭಾವೇಣ ಸಮನ್ವಿತಾಶ್ಚ ಶುಶ್ರೂಷವಶ್ಚಾಪಿ ಜಿತೇಂದ್ರಿಯಾಶ್ಚ ಯಾವನಿಗೆ ವೇದ ಪ್ರಭಾವ ಇದೆಯೋ ಯಾವನಿಗೆ ಶ್ರುತ ಗುರುಗಳಲ್ಲಿ ಕೇಳಿದ ವಿದ್ಯೆ ಚೆನ್ನಾಗಿದೆಯೋ ಯಾವನಿಗೆ ಇಂದ್ರಿಯ ನಿಗ್ರಹ ಚೆನ್ನಾಗಿದೆಯೋ ಅವನೇ ವೃದ್ಧಾಂತ ಶಾಸ್ತ್ರಗಳು ಹೇಳ್ತವೆ ನನಗೆ ಒಳಗೆ ಬಿಡು ಅಂತ ಕೇಳಿದ ಮೇಲೆ ಅವನು ಪ್ರೇ ಪರೀಕ್ಷೆ ಮಾಡ್ತಾನೆ ಬಾಗಿಲು ಕಾಯೋವನು ಮೂರಕ್ಷರದ ಒಂದು ಸರಸ್ವತಿ ಇದ್ದಾಳಲ್ಲ ನಿನಗೆ ಗೊತ್ತೇ ಸರಸ್ವತಿ ಮೀರಯ ವೇದ ಜುಷ್ಟಾಂ ಏಕಾಕ್ಷರಾಂ ಬಹುರೂಪಾಂ ವಿರಾಜಂ ಅಂಗಾತ್ಮಾನಂ ಸಮವೇಕ್ಷ ಸ್ವಬಾಲಂ ಕಿಂ ಶ್ಲಾಘಸೆ ದುರ್ಲಭೋ ವೈ ಮನೀಷಿ ಲೋಕದಲ್ಲಿ ಪಂಡಿತರ ಅಪರೂಪ ಕಾಣೆಯ ಮಗು ಮೂರಕ್ಷರಗಳಿಂದ ಕೂಡಿದ ಒಂದು ಒಂದು ಸರಸ್ವತಿ ಇದ್ದಾಳೆ ಏಕಾಕ್ಷರ ಬಹುರೂಪ ವೇದಜುಷ್ಟ ಮೂರು ಮಾತ್ರೆಗಳು ಒಂದೇ ಅಕ್ಷರ ಹೇಳಿ ನೋಡೋಣ ಅಂತ ಕೇಳಿದಾಗ ಓಂ ಅಂತ ವೇದಾಕ್ಷರವನ್ನು ಸ್ವರ ಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿತ ತಸ್ಯ ಪ್ರಕೃತಲೀನಸ್ಯ ಯಃ ಪರ ಸ ಮಹೇಶ್ವರ ಪ್ರಣವನ್ನು ಹೇಳಿದ ಕೂಡಲೇ ಅವನಿಗೆ ಗಾಬರಿ ಆಗುತ್ತೆ ಅಲ್ಲಿಂದ ಆಚೆಗೆ ಮುಂದಕ್ಕೆ ಹೋಗುವಂತ ಬಿಡ್ತಾನೆ ಆ ಸ್ಥಾನದಲ್ಲಿ ಬಂದರೆ ಆ ಒಂದು ಸೊಕ್ಕಿನಿಂದ ಕೂಡ್ತಾನೆ ಅಲ್ಲಿ ಪಣ ಏರ್ಪಾಡಾಗುತ್ತೆ ಈ ವಾದ ಆರಂಭದಲ್ಲಿ ಒಂದು ವಿಚಿತ್ರವಾದ ಕ್ರಮ ಬೇರೆ ಎಲ್ಲಿ ನಾವು ಕೇಳದೇ ಇರುವಂಥ ರೀತಿಯ ವಾದ ಈ ವಾದದಲ್ಲಿ ಒಂದು ಎರಡು ಮೂರು ಎಂಬ ಕ್ರಮದಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಹೇಳ್ತಾ ಹೋಗಬೇಕು ಇದಕ್ಕೆ ಬ್ರಹ್ಮಾದ್ವೈತ ಅಂತ ಹೇಳ್ತಾರೆ ಇದು ನಾವು ಲೋಕದಲ್ಲಿ ಕೇಳುವ ಅದ್ವೈತ ಅದ್ವೈತ ವಿಶಿಷ್ಟ ಅದ್ವೈತಕ್ಕೆ ಸಂಬಂಧವಿಲ್ಲ ಲೋಕದಲ್ಲಿ ಯಾವುದು ಒಂದೊಂದಿದೆಯೋ ಆ ಒಂದೊಂದನ್ನೆಲ್ಲ ಸೇರಿಸಿ ಹೇಳಬೇಕು ಏನು ಹೇಳಬೇಕು ಏಕಏವಾಗ್ನಿ ಬಹುದಾ ಸಮಿಧ್ಯತೆ ಒಂದೇ ಅಗ್ನಿ ಅನೇಕವಾಗಿ ಕಾಣಿಸುತ್ತೆ ಏಕ ಸೂರ್ಯ ಸರ್ವವಿಧಂ ವಿಭಾತಿ ಏಕೋ ವೀರೋ ದೇವರಾಜೋರಿಹಂತ ಇಂದ್ರನೆಂಬುವನೊಬ್ಬನೇ ಲೋಕದಲ್ಲಿ ಯಮ ಪಿತೃಣ ಈಶ್ವರಶ್ಚೇಕ ಏವ ಪಿತೃಲೋಕದಲ್ಲಿ ಯಮನೆಂಬುವನು ಒಬ್ಬನೇ ಲೋಕದಲ್ಲಿ ಎರಡು ಯಮ ಇಲ್ಲ ನೀನು ಎರಡಿದ್ರೆ ಹೇಳಿ ನೋಡೋಣ ನಮ್ಮಲ್ಲಿ ಕನ್ನಡದಲ್ಲಿ ಹಾಡು ಹೇಳ್ತಾರೆ ಅದು ಒಂದೆಂಬುದು ಚಂದ್ರಮಾಲೆಯ ಸರ ಎರಡೆಂಬುದೇನೆ ಹೇಳೆ ಎರಡೆಂಬುದು ಆಕಳು ಜೋಡಿ ಇದ್ದ ಹಾಗೆ ಮೂರೆಂಬುದೇನೆ ಹೇಳೆ ನೋಡಿ ಇದು ಈ ಅಷ್ಟಾವಕ್ರನ ಗೀತೆಯ ಛಾಯೆಯಲ್ಲಿ ಬಂದಿರತಕ್ಕಂಥ ಹಾಡು ಇವತ್ತು ಅಷ್ಟಾವಕ್ರ ಗೀತೆ ಅಂತ ಕೆಲವರು ಬೇರೆ ಬೇರೆ ಗ್ರಂಥಗಳನ್ನು ಮುದ್ರಿಸಿದ್ದಾರೆ ಅದು ಮೂಲದಲ್ಲಿರುವ ಗ್ರಂಥಕ್ಕೆ ಸಂಬಂಧವಿಲ್ಲ ಅದು ಈಚೆಗೆ ಯಾರು ಬೇರೆಯವರು ಬರೆದಿದ್ದು ಮೂಲ ಗ್ರಂಥದ ಮಹಿಮೆಯಲ್ಲಿ ವಿಚಿತ್ರವಾದವಾದ ಕ್ರಮ ಅವನು ಒಂದೊಂದು ಹೇಳ್ತಾ ಹೋಗ್ಬೇಕು ಇವನು ಎರಡೆರಡು ಹೇಳ್ತಾನೆ ದ್ವಾವೇಂದ್ರಾಗ್ನಿ ಚರತೋ ವೈಸಖಾಯವು ಇಂದ್ರನೂ ಅಗ್ನಿ ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ ದೌ ದೇವರ್ಷಿ ನಾರದ ಪರ್ವತೌಚ ನಾರದ ಪರ್ವತರೆಂಬವರು ಒಂದು ಜೋಡಿ ಮಹರ್ಷಿಗಳು ದ್ವೌ ಅಶ್ವಿನವು ಅಶ್ವಿನಿ ದೇವತೆಗಳು ಎರಡು ರಥಸ್ಯಾಪಿ ಚಕ್ರೇ ಯಾವ ರಥಕ್ಕೂ ಎರಡೇ ಚಕ್ರ ಭಾರ್ಯಾ ಪತ್ನಿ ದ್ವೌ ವಿಹಿತೌ ವಿಧಾತ್ರ ಗಂಡ ಹೆಂಡತಿ ಎಂಬುವರು ಅದು ಒಂದು ಜೋಡಿ ಎರಡಾಯಿತು ಮೂರಿದ್ರೆ ಹೇಳು ತ್ರಿಹಿ ಸೂಯತೆ ಕರ್ಮಣ ವೈ ಪ್ರಜೇಯಂ ಹುಟ್ಟುವ ಮಗು ದೇವ ಮನುಷ್ಯ ಸ್ಥಾವರ ರೂಪದಲ್ಲಿ ತ್ರಯೋ ಯುಕ್ತ ವಾಜಪೇಯಂ ವಹಂತಿ ಜಜೋಸ್ಸಾಮ ಓದಿದವರು ವಾಜಪೇಯಿ ಯಾಗವನ್ನು ಮಾಡ್ತಾರೆ ಅಧ್ವರ್ಯಗಳಲ್ಲಿ ಹಾಗೆಯೇ ಮೂರು ರೀತಿ ಉಂಟು ಜ್ಯೋತಿಗಳಲ್ಲಿ ಅಗ್ನಿಗಳಲ್ಲಿ ಗಾರ್ಹಪತ್ಯ ದಕ್ಷಿಣಾಗ್ನಿ ಆಹ್ವನೀಯ ಅಂತ ಮೂರು ಉಂಟು ಎಲ್ಲ ಟೆಕ್ನಿಕಲ್ ವೇದ ಓದಿದ್ದವ್ರಿಗೆ ಗೊತ್ತು ಹಾಗಿದ್ರೆ ಅಂತ ಹೇಳುವಂದಾಗ ನಾಲ್ಕು ವರ್ಣ ನಾಲ್ಕು ಆಶ್ರಮ ಅಂತ ಅವನು ಶುರು ಮಾಡ್ತಾನೆ ಐದು ಅನ್ನೋದಕ್ಕೆ ಅವನು ಪಂಚಾಗ್ನಿಗಳು ಪಂಚಪಾದಗಳು ಪಂಕ್ತಿಗಳು ಹೀಗೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದರ ತನಕ ಹೋಯಿತು ಹನ್ನೆರಡಾಯಿತು ಹದಿಮೂರದನ್ನು ಹೇಳುವಾಗ ಅರ್ಧಕ್ಕೆ ಹೇಳಿ ನಿಂತುಕೊಂಡ ಒಂದಿಗೆ ಮುಂದಕ್ಕೆ ಹೇಳೋಕ್ಕಾಗಲಿಲ್ಲ ಏನು ಹೇಳಿದ ಅವನು ತ್ರಯೋದಶಿ ತಿಥಿರುಕ್ತ ಪ್ರಶಸ್ತ ಒಂದು ಶುಕ್ಲ ಪಕ್ಷದಲ್ಲಿ ಅಥವಾ ಕೃಷ್ಣ ಪಕ್ಷದಲ್ಲಿ ಹದಿಮೂರನೇ ದಿವಸ ಅಂತ ಒಂದು ಬರುತ್ತೆ ತ್ರಯೋದಶಿ ಇದು ಪ್ರಶಸ್ತ ಅಂತ ಹೇಳ್ತಾರೆ ತ್ರಯೋದಶಿ ಪ್ರಶಸ್ತವಲ್ಲ ಆಗ ನೋಡಿದರೆ ಅದಕ್ಕೆ ಪ್ರದೋಷ ಅಂತಾರೆ ಆ ದ್ವಾದಶಿ ಮೇಲೆ ತ್ರಯೋದಶಿ ಬಂದರೆ ಅವತ್ತು ವೇದ ಓದಿದವರು ಋಷಿಗಳು ಮೌನಿಗಳು ಮೌನವನ್ನು ಆಚರಿಸ್ತಾರೆ ಪ್ರದೋಷ ಅಂತ ಅದಕ್ಕೊಂದು ಹಬ್ಬವನ್ನು ಮಾಡ್ತಾರೆ ಪಾಠಶಾಲೆಗಳಲ್ಲಿ ಅವತ್ತು ಯಾರು ಮದುವೆ ಗಿದುವೆ ಮಾಡೋದಿಲ್ಲ ವ್ರತಗಳನ್ನು ಮಾತ್ರ ಸೂಕ್ಷ್ಮ ಮಾಡಿಕೊಳ್ಳಬೇಕು ಬಾಯಿಗೆ ಬಂದದ್ದೇ ಹೊಡೆದ ಅವನು ಒಂದಿ ತ್ರಯೋದಶಿ ತಿಥಿರುಕ್ತ ಪ್ರಶಸ್ತ ತ್ರಯೋದಶ ದ್ವೀಪವತಿ ಮಹೀಚ ಭೂಮಿಯಲ್ಲಿ ಹದಿಮೂರು ದ್ವೀಪಗಳಿವೆ ನಾವು ಸಪ್ತದ್ವೀಪ ಅಂತ ಕೇಳ್ತೇವೆ ನವದ್ವೀಪ ಅಂತ ಕೇಳ್ತೇವೆ ಅವನು ಹದಿಮೂರು ಅಂತ ಒಂದು ಹೇಳಿದ ಮುಂದಕ್ಕೆ ಶ್ಲೋಕ ಪೂರ್ತಿ ಆಗಲಿಲ್ಲ ಏತಾವದುಕ್ತ ವಿರರಾಮ ಪೂರ್ತಿ ಮಾಡೋಕ್ಕಾಗಲಿಲ್ಲ ಶ್ಲೋಕಸ್ಯ ಅರ್ಧಂ ಯಾಜಹಾರ ಅಷ್ಟಾವಕ್ರ ಆ ಮಗು ಅಷ್ಟಾವಕ್ರ ನಾ ಪೂರ್ತಿ ಮಾಡ್ತೇನೆ ಅಂತ ಅದನ್ನು ಪೂರ್ತಿ ಮಾಡಿ ಒಂದಿಯನ್ನು ಗೆಲ್ಲುವ ಜಾಗ ಇದು ತ್ರಯೋದಶಾಹಾನಿ ಸಸಾರ ಕೇಶಿ ಶ್ರೀಕೃಷ್ಣನ ಜೊತೆಯಲ್ಲಿ ಯುದ್ಧ ಮಾಡಿದ್ನಲ್ಲ ಕೇಶಿ ಎಂಬ ರಾಕ್ಷಸ ಹದಿಮೂರು ದಿವಸ ನಡೀತು ಆ ಯುದ್ಧ ನಾವು ಕೇಳಿರಲಿಲ್ಲ ಮಹಾಭಾರತದಲ್ಲಿಲ್ಲ ಭಾಗವತದಲ್ಲಿಲ್ಲ ತ್ರಯೋದಶಿ ತ್ರಯೋದಶಾದಿ ತ್ರಯೋದಶಾದೀನಿ ಅತಿ ಛಂದಾಂಸಿ ಚಾಹುಹು ಅತಿ ಜಗತಿ ಛಂದಸ್ಸು ಅಂತ ಒಂದು ವೇದ ಮಂತ್ರ ಅದರಲ್ಲಿ ಹದಿಮೂರು ಅಕ್ಷರಗಳುಂಟು ಅಂತ ಹೇಳಿ ಪೂರ್ತಿ ಮಾಡಿದ ಮೇಲೆ ಆ ಸಭೆಯಲ್ಲಿ ಕೂತಿದ್ದವರೆಲ್ಲ ಅಷ್ಟಾವಕರನ್ನು ಎತ್ತಿ ಮೇಲೆ ಕೇಸೆದು ಕುಣಿದಾಡ್ತಾರೆ ಒಂದು ಚೋಟುದ್ದದ ಹುಡುಗ ಎರಡು ಅಡಿ ಮೂರಡಿ ಹುಡುಗ ವಾಮನಂತ ಬಂದು ಒಂದು ಎಣ್ಣೆ ಗೆದ್ದು ಬಿಟ್ನಲ್ಲ ಎಂಬುದಾಗಿ ವಂದಿ ತೂಷ್ಣೀಂ ಬಭೂವ ತಲೆ ತಗ್ಗಿಸಿ ಕೂತಿದ್ದಾನೆ ಅವನು ಸೋಲೆಂಬುದನ್ನು ನೋಡಿರಲಿಲ್ಲ ಮಹಾರಾಜ ಕೂತಿದ್ದಾನೆ ಆ ಸ್ಥಾನದಲ್ಲಿ ಏನು ಶಿಕ್ಷೆ ಅಂತ ಕೇಳಿದ ಅಷ್ಟಾವಕ್ರ ಹೇಳಿದ ಅವನು ಹೇಳಿ ಶಿಕ್ಷೆ ಅವನಿಗೆ ಕೊಡಬೇಕು ನೀರಲ್ಲಿ ಹಾಕಿ ಮುಳುಗಿಸು ಅಲ್ಲಿಗೂ ಸೊಕ್ಕು ಬಿಡಲಿಲ್ಲ ಅವನು ಬಂದು ನಮ್ಮ ತಂದೆ ವರುಣ ನೀರಲ್ಲಿ ಹಾಕಿದ್ರು ನಾ ಸಾಯೋದಿಲ್ಲ ಅಂತ ಹೇಳಲಾಗಿ ನೋಡೇ ಬಿಡೋಣ ಅಂತ ಇವರೆಲ್ಲ ಗಲಾಟೆ ಮಾಡುವಾಗ ಆಗ ತಪ್ಪಾಯಿತು ಅಂತ ಹೇಳಿ ದೊರೆಗೆ ಮತ್ತು ಅಷ್ಟಾವಕ್ರನಿಗೆ ನಮಸ್ಕಾರವನ್ನು ಮಾಡ್ತಾನೆ ಆಮೇಲೆ ಒಪ್ಪಿಕೊಳ್ತಾನೆ ನಾನು ಯಾರನ್ನೂ ಕೊಲ್ಲಿಲ್ಲ ಇದು ಒಂದು ದೇವ ಕಾರ್ಯ ಯಾಗ ಮಾಡ್ತಿದ್ದ ಕಾಲದಲ್ಲಿ ವರುಣ ಲೋಕಕ್ಕೆ ಯಾರೂ ಹೋಗ್ತಾ ಇರಲಿಲ್ಲ ಬ್ರಾಹ್ಮಣರು ನಾನು ಉಪಾಯವನ್ನು ಮಾಡಿ ಕಳಿಸ್ತಾ ಇದ್ದೆ ಇದರ ಅರ್ಥ ಏನಾಗುತ್ತೆ ಪಶ್ಚಿಮ ಬ್ರಾಹ್ಮಣರು ಸಮುದ್ರಯಾನವನ್ನು ವಿಲಾಯಿತಿ ಪ್ರಯಾಣವನ್ನು ಮಾಡದೇ ಕಾಲದಲ್ಲಿ ಇವನು ಪಶ್ಚಿಮ ದೇಶಗಳಲ್ಲಿ ಯಜ್ಞ ಯಾಗ ಮಾಡಿಸೋ ಕಾಂಟ್ರಾಕ್ಟ್ ತಗೊಂಡು ಬ್ರಾಹ್ಮಣರನ್ನು ರಫ್ತು ಮಾಡ್ತಿದ್ದ ಅಂತ ಕಾಣುತ್ತೆ ಅದಕ್ಕೊಂದು ಚುಕ್ಕಾಣಿಯಾಗಿ ಎಲ್ಲಿ ಯಾರ್ಯಾರನ್ನ ಸಮುದ್ರಲ್ಲಿ ಹಾಕಿದೆ ಕರ್ಕೊಂಬ ಅಂತ ಹೇಳಲಾಗಿ ಅಲ್ಲಿ ಕಹೋಳನು ವಾಪಸ್ ಬರ್ತಾನೆ ಅಲ್ಲಿಂದ ಆಚೆಗೆ ತಂದೆಯನ್ನು ಬದುಕಿಸಿಕೊಂಡು ತನ್ನ ತಾಯಿ ಸುಜಾತೆಯ ಬಳಿಯಲ್ಲಿ ತಂದು ನೋಡಮ್ಮ ಅಪ್ಪ ಬಂದಿದ್ದಾನೆ ಅಂತ ಹೇಳಲಾಗಿ ಆ ಕುಟುಂಬವೆಲ್ಲ ಒಂದಾಗುತ್ತೆ ಇದು ಬಹಳ ಸುಂದರವಾದ ಕಥೆ ಇದನ್ನು ಈ ಮೂಲದ ಕಥೆಯನ್ನು ಸ್ವತಂತ್ರವಾಗಿ ಗ್ರಂಥ ಯಾರು ಬರೆದಾಗ ಕಾಣಿಸೋದಿಲ್ಲ ಅಷ್ಟಾವಕ್ರನು ಹೆಸರು ಪ್ರಸಿದ್ಧ ಆಮೇಲೆ ತಂದೆ ವರ ಕೊಡ್ತಾನೆ ಅವನಿಗೆ ಮಗು ಅಂತ ತಂದೆ ಅಂದರೆ ತಾತ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೀನು ತಿದ್ದಿದ್ದೆ ಅನ್ನೋ ಕೋಪಕ್ಕೆ ಏನು ಶಾಪ ಹಾಕಿದ್ದೆ ಈಗ ಆ ಶಾಪ ತೀರಲಿ ನನ್ನ ಮಂತ್ರ ಪ್ರಭಾವದಿಂದ ಇದು ಈ ತೀರ್ಥವನ್ನು ಅಭಿಮಂತ್ರಿಸಿದ್ದೇನೆ ಇದರಲ್ಲಿ ಸ್ನಾನ ಮಾಡು ನಿನಗೆ ಸ್ವರೂಪ ಉಂಟಾಗಲಿ ಅಂತ ಹೇಳಲಾಗಿ ಆ ಮಗುವಲ್ಲಿ ಸ್ನಾನ ಮಾಡುತ್ತೆ ಅದಕ್ಕೆ ಸಮಂಗ ಅಂತ ತೀರ್ಥ ಹೆಸರಾಯಿತು ಧರ್ಮರಾಜ ಇದು ಅಷ್ಟಾವಕ್ರನ ಚರಿತ್ರೆ ಎಂಬುದಾಗಿ ಈ ಕಥೆಯನ್ನು ಮಹರ್ಷಿಗಳು ಹೇಳ್ತಾರೆ ಲೋಮಶ ಮಹರ್ಷಿಗಳು ಹೇಳುವ ಕಥೆ ಅಲ್ಲಿಂದಾಚೆಗೆ ಮಹಾಭಾರತ ಇನ್ನೊಂದು ಉಪಾಖ್ಯಾನಕ್ಕೆ ಬರ್ತೇವೆ ಸೌಗಂಧಿಕಾ ಹರಣ ಪ್ರಕರಣ ಕಾಡಲ್ಲಿ ಪಾಂಡವರು ಮುಂದೆ ಮುಂದಕ್ಕೆ ಹೋಗ್ತಿದ್ರು ಗಂಧಮಾಧನ ಪರ್ವತ ಬದರಿಕಾಶ್ರಮದ ಹತ್ತಿರ ಹತ್ತಿರ ಬಂದುಬಿಟ್ಟಿದ್ದಾರೆ ಅಲಕನಂದ ನದಿ ಗಂಗೆಯ ಮೊದಲನೇ ಸೀಳಿಗೆ ಅಲಕನಂದ ಬದ್ರಿ ಹತ್ರ ಇರುವ ಗಂಗೆ ಅಲಕನಂದ ಸಮೀಪದಲ್ಲಿ ಅಲಕಾಪುರಿ ಕುಬೇರನ ರಾಜಧಾನಿ ಅಂತ ಇತ್ತು ಒಂದು ಕಾಲದಲ್ಲಿ ಅಲ್ಲಿಂದ ಆಚೆಗೆಲ್ಲ ಕುಬೇರರ ಜಾಗ ನಂದನವನ ಇತ್ತು ಅಂತ ಹೇಳ್ತೇವೆ ಭೀಮಸೇನ ದ್ರೌಪದಿ ಉಳಿದ ಪಾಂಡವರು ವಿಹರಿಸ್ತಿದ್ದಾರೆ ಅರ್ಜುನ ಬರಲಿಲ್ವಲ್ಲ ಅರ್ಜುನ ಬರಲಿಲ್ವಲ್ಲ ಎಷ್ಟೋ ದಿವಸವಾಯಿತು ಎಷ್ಟೋ ದಿವಸವಾಯಿತು ವಿರಹವನ್ನು ತಾಳಲಾರದೆ ಎಲ್ಲಿ ಹೋದ್ನೋ ಏನು ಕಥೆಯೋ ಅಲ್ಲಲ್ಲಿ ಋಷಿಗಳು ಬಂದು ಬಂದು ಹೇಳ್ತಿದ್ರು ದೇವಲೋಕದಲ್ಲಿದ್ದಾನೆ ಬರ್ತಾನೆ ಎಂಬುದಾಗಿ ಸಮಾಚಾರ ಕೇಳ್ತಿದ್ರೆ ಹೊರತು ಅವನು ಇನ್ನೂ ಬಂದಿರಲಿಲ್ಲ ಆರು ವರ್ಷ ಏಳು ವರ್ಷ ಆಗಿ ಹೋಯಿತು ಒಂದು ದಿವಸ ಆ ನದಿಯಲ್ಲಿ ಅಲಕನಂದಾದಲ್ಲಿ ಒಂದು ಬ್ರಹ್ಮಕಮಲ ಪುಷ್ಪ ಸಾವಿರ ದಳಗಳನ್ನು ಉಳ್ಳಂತಹ ಒಂದು ಕಮಲ ಅಮೂ ಅಪೂರ್ವವಾದಂತಹ ಅಮೋಘವಾದ ಪರಿಮಳದ ಜೊತೆಯಲ್ಲಿ ಬಂತು ಅದನ್ನು ದ್ರೌಪದಿ ಕೈಗೆತ್ತಿಕೊಂಡಳು ಮೂಸಿ ನೋಡಿದಳು ಭಾಳ ಆಶ್ಚರ್ಯವಾಯಿತು ತುಂಬ ಚೆನ್ನಾಗಿದೆ ಯಜಮಾನರೇ ಇಂಥ ಪುಷ್ಪ ನನಗೆ ಬೇಕಲ್ಲ ಅಂತ ಆಸೆಪಟ್ಟಳು ಅದನ್ನು ತಗೊಂಬರ್ತೇನೆ ಸುಗಂಧ ಪುಷ್ಪ ಸೌಗಂಧಿಕವನ್ನು ತರ್ತೇನೆ ಅಂತ ಭೀಮಸೇನ ಗದಾ ದಂಡವನ್ನು ಹೆಗಲ ಮೇಲೆ ಹಾಕ್ಕೊಂಡು ಹೊರಟ್ರೆ ಆ ನದಿ ಎಲ್ಲಿಂದ ಬಂತೋ ಅಲ್ಲೇ ನೋಡ್ತಾ ಹೋಗ್ತಾನೆ ಅಲ್ಲಿದ್ದವರೆಲ್ಲ ಹೇಳಿದರು ಇಲ್ಲಿಂದ ಮುಂದಕ್ಕೆ ಹೋಗಬಾರ್ದು ಇದು ಗಂಧರ್ವರ ನಾಡು ಗಂಧರ್ವರು ಭೋಗಪ್ರಿಯರು ಅವರಿಗೆ ಪುಷ್ಪಗಳು ಬೇಕು ವಿಲಾಸವೂ ಬೇಕು ಕುಣಿದಾಟ ಬೇಕು ಅಪ್ಸರ ಇರಬೇಕು ಹಾಡು ಹಸೆ ಬೇಕು ಏಕಾಂತ ಸ್ಥಾನ ಹೋಗಬಾರದು ನಾವು ಹೋಗಿಯೇ ತೀರುತ್ತೇನೆ ಅಂತ ಹೊರಟ ಭೀಮಸೇನ ಅಲ್ಲಿ ಕಡಿದಾದ ಒಂದು ಮಾರ್ಗದಲ್ಲಿ ಒಂದು ವೃದ್ಧ ಕಪಿ ಕೂತಿತ್ತು ಇವತ್ತು ಅದು ಹನುಮಂತನ ಜಾಗ ಅಂತ ಹೇಳಿದ ಹನುಮಾನ್ ಚಟಿ ಅಂತ ತೋರಿಸ್ತಾರೆ ಶ್ರೀಮದ್ ಭಾಗವತದಲ್ಲಿ ಕಿಂಪುರುಷ ವರ್ಷದಲ್ಲಿ ಆರ್ಷ್ಟಿಷೇಣನೆಂಬ ಗಂಧರ್ವನ ಜೊತೆಯಲ್ಲಿ ಕೂತ್ಕೊಂಡು ಪರಮ ಪವಿತ್ರವು ಪೂಜ್ಯವು ರೋಮಹರ್ಷಕವು ಆನಂದಪ್ರದಾಯಕವೂ ಆದ ರಾಮಕಥೆಯನ್ನು ಹನುಮಂತ ಅನೇಕರ ಜೊತೆಯಲ್ಲಿ ತಾನು ಕೇಳ್ತಾನೆ ತಾನು ಹೇಳ್ತಾನೆ ಸಂತೋಷ ಪಡ್ತಾನೆ ಎಂಬುದಾಗಿ ಪಂಚಮಸ್ಕಂಧದಲ್ಲಿ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ ಅಂಥದ್ದೊಂದು ಜಾಗ ಈಗ ನಾವು ರೈಲಲ್ಲಿ ಬಸ್ಸಲ್ಲಿ ಹೋಗುವವರಿಗೆ ಹನುಮಾನ್ ಚಟ್ಟಿ ಸುಮ್ಮನೆ ತೋರಿಸ್ಬಿಡ್ತಾರೆ ಅಲ್ಲಿಂದ ನೀವು ಮುಂದಕ್ಕೆ ಬೇರೆ ಬೇರೆ ಯಾವುದು ಯಮುನೋತ್ರಿ ಮತ್ತು ಕೇದಾರನಾಥ ಈ ಜಾಗಕ್ಕೆಲ್ಲ ಹೋಗೋ ಜಾಗ ಗಂಗೋತ್ರಿ ಯಮುನೋತ್ರಿ ಎಲ್ಲ ಹೋಗೋ ಜಾಗ ಅದು ಕಡಿದ ಜಾಗ ಅಲ್ಲಿ ಹನುಮಂತ ಕೂತಿದ್ದ ವೃದ್ಧ ವಾನರ ರೂಪದಲ್ಲಿ ಭೀಮಸೇನ ಹೋಗುವ ಅದು ಕಾಲು ಮಾರ್ಗಕ್ಕೆ ಹನುಮಂತನ ಬಾಲ ಅಡ್ಡವಾಗಿತ್ತು ಇವನು ಯಾರಂತ ಗೊತ್ತಾಗಲಿಲ್ಲ ಹನುಮಂತನಿಗೆ ಇವನಿಗೆ ಭೀಮಸೇನನಿಗೆ ಅವನನ್ನು ನೋಡಿ ಏ ಕಪಿ ನಿನ್ನ ಬಾಲ ಅಡ್ಡವಾಗಿದೆ ನನಗೆ ಸ್ವಲ್ಪ ಅದನ್ನು ನೀನು ಆ ಕಡೆ ತಕೋ ನಾನು ಹೋಗ್ಬೇಕು ಮುಂದಕ್ಕೆ ಅಂತ ಕೇಳಲಾಗಿ ಹನುಮಂತ ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ನಾವು ತುಂಬ ವಯಸ್ಸಾಗಿರೋ ಮುದುಕಪ್ಪ ಬಾಲ ಕೂಡ ಎಳ್ಕೊಳ್ಳೋ ಸಾಮರ್ಥ್ಯವಿಲ್ಲ ನೀನೇ ಆ ಬಾಲವನ್ನು ತೆಗೆದು ಆ ಕಡೆ ಇಟ್ಟು ಆ ಕಡೆ ಹೋಗು ಅದಕ್ಕೆ ಅವನು ಭೀಮಸೇನ ಹೇಳಿದ ಒಬ್ಬರ ಶರೀರದ ಅಂಗಾಂಗಗಳನ್ನು ಕೈ ಕಾಲುಗಳು ಇನ್ನೊಬ್ಬರು ದಾಟಿಕೊಂಡು ಹೋಗಬಾರ್ದು ಅಂತಾರೆ ಯಾಕೆ ಅಲ್ಲಿ ಪರಮಾತ್ಮ ಇರ್ತಾನೆ ಅದಕ್ಕೆ ಭಾರತೀಯರು ಅಕಸ್ಮಾತ್ ಒಬ್ಬರಿಗೆ ಇನ್ನೊಬ್ಬರು ಕಾಲು ತೆಗೆದ್ರು ಅವರನ್ನು ಮುಟ್ಟಿ ನಮಸ್ಕಾರ ಯಾಕೆ ಮಾಡ್ತಾರೆ ಪಶ್ಚಿಮದವರಲ್ಲಿ ಭಾವನೆ ಇಲ್ಲ ಕ್ರೈಸ್ತರಲ್ಲಿ ಮುಸಲ್ಮಾನರಲ್ಲಿಲ್ಲ ನಮಗೆ ಇನ್ನೊಬ್ಬರು ಕಾಲು ತೆಗೆದರೆ ಅವರನ್ನು ಮುಟ್ಟಿ ಕೈ ಮುಗಿತೇವೆ ಅವರಲ್ಲಿ ದೇವರಿದ್ದಾನೆ ಅಂತ ಭಾವನೆ ದೊಡ್ಡವರ ನೆರಳನ್ನು ಕಾಲಿಂದ ಮುಟ್ಟತಕ್ಕದ್ದಲ್ಲ ಅಂತ ಇಷ್ಟು ಮಟ್ಟಿಗೆ ನಮಗೆ ಪವಿತ್ರ ಭಾವನೆ ಉಂಟು ಮಾಡಿದ್ದಾರೆ ಹೇ ಕಪಿ ಬಾಲವನ್ನು ನೀನಾಗ್ತಕೋ ನಾ ಮುಂದೆ ಹೋಗಬೇಕು ಇಲ್ಲಪ್ಪ ವಯಸ್ಸಾದವನು ಮುದುಕ ಬಾಲ ಅಳ್ಕೊಳ್ಳೋ ಶಕ್ತಿ ಇಲ್ಲ ನೀನೇ ತಳ್ಳು ನೋಡೋಣ ಅಂದಾಗ ಭೀಮಸೇನ ಗದಾದಂಡದಿಂದ ಬಲವಂತವಾಗಿ ಎಷ್ಟು ತಳ್ಳಿದರೂ ಒಂದು ಅಂಗುಲ ಒಂದು ಸೆಂಟಿಮೀಟ್ರ್ ಕೂಡ ಬಾಲವನ್ನು ಆಗಲಿಲ್ಲ ಆಮೇಲೆ ಕೇಳ್ತಾನೆ ಯಾರೇ ನೀನು ಮಹಾನುಭಾವ ಈ ರೂಪದಲ್ಲಿ ಕೂತಿದ್ದೀಯಲ್ಲ ನನಗೆ ಗೊತ್ತಾಗಲಿಲ್ವಲ್ಲ ಅದಕ್ಕೆ ಹನುಮಂತ ಅವನನ್ನು ನೀ ಯಾರು ಅಂತ ಕೇಳಿದ ಆಗ ಹನುಮಂತ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತಾನೆ ಇವನು ನಾನು ಭೀಮಸೇನ ನಾನು ಮಾರುತಿಯ ಮಾರುತನ ಅಂಶದಲ್ಲಿ ಬಂದವನು ನಾನು ಧರ್ಮರಾಜನ ಸೋದರ ನನ್ನ ಪತ್ನಿಗೆ ಪುಷ್ಪ ಬೇಕು ಅಂತ ನಾನು ಬಂದಿದ್ದೇನೆ ನೀನು ಯಾರು ಹೇಳಲಿಲ್ವಲ್ಲ ಅದಕ್ಕೆ ಹನುಮಂತ ಹೇಳ್ದ ನಾನು ನಿನಗೆ ಅಣ್ಣ ಆಗಬೇಕಾಗಿ ನೋಡಿದರೆ ನಾನು ಮಾರುತನ ಅಂಶದಿಂದಲೇ ಬಂದವನು ರಾಮಾವತಾರ ಕಾಲದಲ್ಲಿ ಪ್ರಭು ನನ್ನ ಸೇವೆಯನ್ನು ಸ್ವೀಕಾರ ಮಾಡಿದ ಕೃಷ್ಣಾವತಾರ ಕಾಲದಲ್ಲಿ ನಿನ್ನ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಮಮಾಪಿ ಸಫಲಂ ಚಕ್ಷು ಸ್ಮಾರಿತಶ್ಚಾಸ್ಮಿ ರಾಘವಂ ಅಯ್ಯ ಭೀಮಸೇನ ನನ್ನ ಗುರುವನ್ನು ನೀನು ಸ್ಮರಣೆ ಮಾಡಿಸಿಕೊಟ್ಟಿದ್ದೀಯೆ ರಾಮಾವಿಧಾನಂ ವಿಷ್ಣುಂ ಹಿ ಜಗದ್ಹೃದಯನಂದನಂ ಸೀತಾವಕ್ತಾರವಿಂದಾರ್ಕಂ ದಶಾಶ್ಯಧ್ವಾಂತ ಭಾಸ್ಕರಂ ಮಾನುಷಂ ಗಾತ್ರ ಸಂಸ್ಪರ್ಶಂ ಗತ್ವಾ ಭೀಮತ್ವಯ ಸಹ ಸೀತಾ ವಕ್ತಾರವಿಂದಾರ್ಕಂ ಸೀತೆಯ ಮುಖ ಎಂಬ ತಾವರೇ ಪುಷ್ಪಕ್ಕೆ ಸೂರ್ಯನಂತಿರುವವನು ದಶಾಶ್ಯಧ್ವಾಂತ ಭಾಸ್ಕರಂ ಹತ್ತು ತಲೆ ರಾವಣ ಎಂಬ ಕತ್ತಲೆಗೆ ಸೂರ್ಯನಂತೆ ಇರುವವನು ರಾಮಾಭಿಧಾನಂ ವಿಷ್ಣು ಹೀ ಜಗದ್ ಹೃದಯನಂದನಂ ಜಗತ್ತಿಗೆ ಹೃದಯಕ್ಕೆ ಆನಂದವನ್ನು ಕೊಡ್ತಕ್ಕಂಥ ಆ ರಾಮಚಂದ್ರನ ಸ್ಮರಣೆ ಮಾಡಿಸುವ ಉಪಕಾರವನ್ನು ಮಾಡಿದ್ದೀಯೇ ನೀವು ಯಾರು ಅಂತ ಕೇಳಿದ ಕೂಡಲೇ ರಾಮದೂತ ಅಂತ ಹೇಳೋ ಭಾಗ್ಯ ನನಗುಂಟಾಯಿತು ಆದ ತಸ್ಮಾತ್ ಅದರ್ಶನಂ ವೀರ ಕೌಂತೆಯ ಅಮೋಘಮಸ್ತುತೆ ನನ್ನನ್ನು ಕಂಡಿದ್ದೀಯೇ ನಾನು ಯಾರ ಕಣ್ಣಿಗೂ ಬೀಳೋವನ್ನಲ್ಲ ನನ್ನನ್ನು ಕಂಡದ್ದು ವ್ಯರ್ಥವಾಗಿ ಹೋಗದೆ ಇರಲಿ ನನಗೊಂದು ವರವನ್ನು ಕೊಡ್ತೇನೆ ಏನು ವರವನ್ನು ಬೇಕಾದರೂ ಕೇಳ್ಕೊ ಅಂತ ಹೇಳಲಾಗಿ ಅಥವಾ ತಾನೇ ಹೇಳ್ತಾನೆ ಹನುಮಂತ ಸರ್ವಜ್ಞನಾದ್ದರಿಂದ ಇವೆಲ್ಲ ಕಾಡಲ್ಲಿ ಕಷ್ಟಪಡ್ತಾ ಇದ್ದೀರಿ ನಿಮ್ಮ ಕಷ್ಟ ಈಗಲೇ ಮುಗಿಸ್ಬಿಡ್ಲೆ ನೋಡು ಬೇಕಾದರೆ ಒಂದು ಕಲ್ಲು ತೆಗೆದು ಒಗೆದ್ರೆ ಹಸ್ತನಾವತಿ ಪುಡಿ ಆಗಬೇಕು ಕುರುಡ ಮತ್ತು ಅವನ ಮಕ್ಕಳೆಲ್ಲ ಸಾಯಬೇಕು ಶಿಲಯಾನಗರಂ ವಾಪಿ ಮರ್ದಿತವ್ಯಂ ಮಯಾ ಯದಿ ಧಾರ್ತರಾಷ್ಟ್ರಾನಿ ಹಂತವ್ಯ ಯಾವುದೇ ತತ್ಕರೋಮ್ಯಹಂ ಅಥವಾ ಬದ್ವಾ ದುರ್ಯೋಧನಂಚಾದ್ಯ ಆನಯಾಮಿ ತವಾಂತಿಕಂ ಹೆಡ್ಮುರಿಗೆ ಕಟ್ಟಿ ದುರ್ಯೋಧನ ಹೇಳ್ಕೊಂಬಂದು ನಿನ್ನ ಪಾದದಲ್ಲಿ ತಳ್ಳಲೆ ಏನು ಮಾಡಲಿ ಅಂತ ಕೇಳ್ತಾನೆ ಹನುಮಂತ ಅವನಿಗೆ ಅಸಾಧ್ಯವಾದದ್ದೇನು ಮಹಾಭಾರತ ಮಧ್ಯದಲ್ಲಿ ರಾಮಾಯಣದ ಕಥೆ ಅದರಲ್ಲಿ ಹನುಮಂತನ ಕಥೆ ಲಂಕೆಯನ್ನು ಹೇಳ್ಕೊಂಬರೋ ಸಾಮರ್ಥ್ಯವಿತ್ತು ಅವನಿಗೆ ರಾಮಾಯಣದಲ್ಲಿ ಹನುಮಂತನ ಪಾತ್ರ ಅತ್ಯದ್ಭುತವಾದ ರಾಮಾಯಣ ಕಥೆಯಲ್ಲಿ ಮಹಾಮಾಲ ರತ್ನಂ ಒಂದೇ ಅನಿಲಾತ್ಮಜಂ ರಾಮಾಯಣ ಕಥೆಯಲ್ಲಿ ಮಹಾಮಾಲೆ ಮಹಾರತ್ನ ಅಂತ ಹೇಳ್ತೇವೆ ಅದಕ್ಕೆ ಹನುಮಂತನಿಗೆ ಉತ್ತರವನ್ನು ಕೊಡ್ತಾನೆ ಅದೆಲ್ಲ ಏನು ಮಾಡಬೇಡ ಮಹಾರಾಯ ನಾವು ಧರ್ಮದಿಂದಲೇ ಅದನ್ನು ವಾಪಸ್ಸೆಲ್ಲ ಪಡ್ಕೊಳ್ತೇವೆ ಏನು ಉಪಕಾರ ಮಾಡೋದಿದ್ರೆ ಒಂದು ಸಣ್ಣ ಉಪಕಾರ ಮಾಡು ಅಗ್ನಿದೇವ ನನ್ನ ತಮ್ಮನಿಗೆ ಅರ್ಜುನನಿಗೆ ಒಂದು ದಿವ್ಯ ರಥವನ್ನು ಕೊಟ್ಟಿದ್ದಾನೆ ಆ ರಥದ ಮೇಲೆ ಒಂದು ಸಣ್ಣ ಕಪಿ ಚಿತ್ರ ಅದರಲ್ಲಿ ಕೆತ್ತಲ್ಪಟ್ಟಿದೆ ಧ್ವಜದಲ್ಲಿ ನಮ್ಗೆ ಅಷ್ಟು ಸಾಕಾಗೋದಿಲ್ಲ ಮುಂದೆ ಬರುವ ಮಹಾಭಾರತ ಯುದ್ಧದಲ್ಲಿ ನೀನು ಸಾಕ್ಷಾತ್ತಾಗಿ ಬಂದು ಅರ್ಜುನ ರಥದಲ್ಲಿ ಕೂತ್ಕೊಳ್ಳಬೇಕು ಅಂತ ಕೇಳಿ ಆಮೇಲೆ ಒಂದು ಆಸೆ ನಿನ್ನ ನಿಜ ಸ್ವರೂಪವನ್ನು ನೋಡಬೇಕು ಸಮುದ್ರಂಘನ ಮಾಡಿದಾಗ ಎಷ್ಟು ದೊಡ್ಡ ಆಕಾರವನ್ನು ತಾಳಿದ್ಯೋ ಅದನ್ನು ನೋಡಬೇಕು ಅಂತ ಕೇಳಲಾಗಿ ಹನುಮಂತ ಪ್ರಸನ್ನನಾಗಿ ಯೋಗ ಶಕ್ತಿಯಿಂದ ಆ ದಿವ್ಯರೂಪವನ್ನು ತೋರಿಸ್ತಾನೆ ಎನ್ನುವುದು ಈ ಸೌಗಂಧಿಕ ಪ್ರಕರಣದಲ್ಲಿ ತುಂಬ ಆಶ್ಚರ್ಯವಾದ ವೃತ್ತಾಂತ ಆಮೇಲೆ ಅಲ್ಕಾಪುರಿಗೆ ಹೋಗಿ ಗಂಧರ್ವರ ನಿಗ್ರಹ ಮಾಡಿ ಬೇಕಾದಷ್ಟು ಪುಷ್ಪಗಳನ್ನು ತಂದು ದ್ರೌಪದಿಗೆ ಕೊಡ್ತಾನೆ ಭೀಮಸೇನ ಎಂಬುದು ಇದು ಸೌಗಂಧಿಕ ಕಥೆಯ ಸ್ವಾರಸ್ಯ